ಶ್ರುತಿಗಳು ಹೇಳಿಬಿಟ್ಟು ಅದು ಆಪ್ತವಾಕ್ಯ ಇದ್ದ ಹಾಗೆ ಆಪ್ತವಾಕ್ಯ ಅಂದರೆ ಪ್ರಮಾಣ ಅದು ನಿಮ್ಗೆ ಯಾವ ಯಾರಲ್ಲಿ ನಂಬಿಕೆ ಇದೆ ಅವ್ರು ಹೇಳ್ತಾರೆ ಸ್ವಾಮಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಯಾರನ್ನ ಕೇಳ್ತೀರಿ ಅವನಿಗೆ ಗೊತ್ತಿಲ್ಲದೆ ಇದ್ದವನು ಕೇಳೋದಿಲ್ಲ ಈ ಊರು ಬಸ್ ಸ್ಟ್ಯಾಂಡ್ ಇರಬೇಕಲ್ಲ ಹೌದಪ್ಪ ಇದೆ ಅದಕ್ಕೆ ಹೋಗೋ ದಾರಿಯ ಸ್ವಾಮಿ ಇಲ್ಲಿ ಹೋಗಿ ನೀವು ನಂಬ್ತೀರಿ ನಂಬಿಕೆ ಇಲ್ಲದೆ ಏನಾಗೋದಿಲ್ಲ ಅವನು ಯಾಕೆ ನಂಬ್ತೀರಿ ಅಂದರೆ ಅವನು ನಿಮಗೇನು ಮೋಸ ಮಾಡಬೇಕಂತ ಇರೋದಿಲ್ಲ ಅಪರಿಚಿತ ನಿಮಗೆ ಅಷ್ಟು ದೂರ ಹೋದ್ರಿ ಇನ್ನೊಬ್ಬನ ಕೇಳಿದ್ರಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಅಂದ್ರಲ್ಲಪ್ಪ ಅವರು ಅಲ್ಲಿ ಹೇಳಿದವರು ಸಿಕ್ಲಿಲ್ವಲ್ಲ ಸ್ವಾಮಿ ಇಲ್ಲೆಲ್ಲಿ ಬರುತ್ತೆ ಇನ್ನೂ ಹೀಗೆ ಮುಂದಕ್ಕೆ ಹೋಗಿ ಆಪ್ತವಾಕ್ಯವನ್ನು ಕೇಳಿಕೊಂಡು ಹೋಗ್ತೀರಿ ಎಲ್ಲ ಮೂಢರ ಜೀವನದಲ್ಲಿ ಲೋಕದಲ್ಲಿ ಇಲ್ಲಿ ನಡೆಯಬೇಕಾದ್ರೆ ನಮಗೆ ಆಪ್ತವಾಕ್ಯವೆಂಬುದು ಬೇಕು ತಂದೆ ಆಗ್ಬೋದು ತಾಯಿ ಆಗ್ಬೋದು ಮಿತ್ರ ಆಗ್ಬೋದು ಸ್ನೇಹಿತ ಆಗ್ಬೋದು ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕ ಭಗವಂತ ನೋಡಬೇಕಾದ್ರೆ ಆಪ್ತವಾಕ್ಯ ಬೇಕು ಶ್ರುತಿಗಳೇ ಆಪ್ತವಾಕ್ಯಗಳು ಸಾಕ್ಷಾತ್ಕೃತಧರ್ಮಾಣ ಋಷಯೋ ಬಭೂವು ಹೊರಗಿನ ಕಣ್ಣು ಮುಚ್ಚಿ ಒಳಗಿನ ಕಣ್ಣಿಂದ ದೇವರನ್ನು ಕಂಡರು ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಆಳ್ವಾರುಗಳು ಯೋಗ್ಯಗಳು ಕಂಡರು ದಸರಾವಕಾಶ ನಿಬಿಡಂ ತದುಶುರ್ಭವಂತಂ ಸ್ವಾಧ್ಯಾಯೋಗನಯನಾ ಶುಚಯ ಕವೀಂದ್ರಾ ದಸರಾವಕಾಶ ನಿಬಿಡಂ ಹೃದಯಂ ವಿಪಾಪ್ಮಂ ಪರವೇಶ್ಮಭೂತಂ ಯತ್ಪುಂಡರೇಕಂ ಪುರಮಧ್ಯ ಸಗ್ರಸ್ತಂ ತತ್ರಾಪಿ ದಹ್ರಂ ಗಗನಂ ಅತ್ಯಂತ ಸೂಕ್ಷ್ಮ ಅಂತ ದಹರ ಶಬ್ದಕ್ಕೆ ದೂ ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಯಾವ ಭೌತ ಬಾಹ್ಯ ಇಂದ್ರಿಯಗಳಿಗೂ ವಸ್ತುಗಳಿಗೂ ಎಟಕದೇ ಇರುವಷ್ಟು ಸೂಕ್ಷ್ಮ ಅದು ಒಂದು ಪ್ರದೇಶ ಹೃದಯದಲ್ಲಿ ಉತ್ತರಾರ್ಧವಂತೆ ಅದು ಪರಮೇ ಪರಾರ್ಧೇ ಅಲ್ಲೆಲ್ಲೋ ಇದ್ದಾನೆ ಭಗವಂತ ಅವನನ್ನು ಆಳ್ವಾರಗಳು ಮೊದಲು ಮೂವರು ಅವಕಾಶ ನಿಬಿಡಂ ತುಂಬಿಕೊಂಡಿದ್ದಾನೆ ದದೃಶು ಭವಂತಂ ಹೇಗೆ ಸ್ವಾಧ್ಯಾಯ ಯೋಗ ನಯನ ವೇದಗಳ ಕಣ್ಣಿಂದ ನೋಡಿದರು ಶುಚಯ ಕವೀಂದ್ರ ಅವರು ಯಾವ ಅಂಟು ಸಂಸಾರ ಇಲ್ಲದೆ ಇದ್ದವರು ಮನೆ ಮಠ ಆಸ್ತಿ ಪ್ರೇಮ ಇಲ್ಲದೆ ಇದ್ದವರು ಅವನಿಗೋಸ್ಕರವಾಗಿ ಎಲ್ಲವನ್ನು ಬಿಟ್ಟವರು ಅಂಥವರು ಕಂಡರು ಒಳಗಿನ ಕಣ್ಣಿಂದ ಋಷಿಗಳು ಅದನ್ನೇ ಮಾಡಿದರು ಆಳ್ವಾರಗಳು ಹರಿದಾಸರು ಹರಿದಾಸರು ಮನ ಮನೆ ಬಾಗಿಲಿಗೆ ಬಂದು ನಾನು ಕೃಷ್ಣನ್ ಕಂಡಿದ್ದೇನೆ ನೀವು ಕೃಷ್ಣನ್ ನೋಡಿ ನೀವು ನೋಡಿ ಏನು ದರ್ದು ಒಂದೊಂದು ಮನೆ ಬಾಗಿಲಿಗೆ ಬಂದು ಬಂದು ಹೇಳಿದರು ಬೇರೆ ಯಾವ ದೇಶದಲ್ಲಿ ಈ ಕೆಲಸ ಮಾಡಿದ್ದಾರೆ ಹರಿದಾಸರು ಶರಣರು ಆಳ್ವಾರಗಳು ಭಾರತ ಬಿಟ್ಟರೆ ಬೇರೆ ದೇಶದಲ್ಲಿ taking god to every home has not been done in any other country ನಮ್ಮದು ಭಾರತ ದೇಶದಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಶ್ರುತಿಭಿರಧಿಗತೋ ವಿಶ್ವನೀತ ಅಂತ ಭಗವಂತ ಲೋಕ ಸೃಷ್ಟಿ ಮಾಡಿದ್ನಲ್ಲ ಸವಿಶ್ವಂ ಕ್ರೀಡಾ ತಂತ್ರ ಶಬ್ದ ಹಾಕಿದ್ರು ಕ್ರೀಡೆ ಲೀಲೆ ಭಗವಂತನಿಗೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಲೀಲೆ ಬಿಟ್ಟು ಪಂಡಿತರು ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮಿಗಳು ಸೇರಿರೋ ಜಾಗದಲ್ಲಿ ಚರ್ಚೆ ಮಾಡಬೇಕಾದ ಪ್ರಶ್ನೆ ನಾವು ಪ್ರಶ್ನೆ ಮಾಡಿದ್ರು ಅನೇಕರು ಉತ್ತರ ಹೇಳಲಿಲ್ಲ ಇನ್ನು ಸಭೆಗೆ ಬರೋದಿಲ್ಲ ಅಂದ್ಬಿಟ್ಟೆ ನಾನು ನಾ ಹೇಳಿದ ಕೇಳೋ ತಾಳ್ಮೆ ಇಲ್ಲ ನಿಮಗೆ you don't entertain the question ಯಾಕೆ ಕರಿತೀರಿ ಸಭೆಗೆ ನಮಗೆ ಸಂಭಾವನೆಗೋಸ್ಕರ ಬರೋದಿಲ್ಲ ಲೋಕದಲ್ಲಿ ಕ್ರೀಡೆ ಆದರೆ ಕ್ರೀಡೆ ಎನ್ನುವುದು ಯಾತಕ್ಕೋಸ್ಕರ ಇದೆ ಕ್ರೀಡೆಗೆ ಪ್ರಯೋಜನವೇನು ಕ್ರೀಡೆಗೆ ಕಾರಣವೇನು ದಯಾಶತಕ ವ್ಯಾಖ್ಯಾನದಲ್ಲಿ ಪ್ರಶ್ನೆ ಎತ್ತಿದ್ದ ಅವರೊಬ್ಬರು ಮಹಾಚಾರ್ಯರು ನಮ್ಮ ಶಿಷ್ಯ ಒಬ್ಬನಿಗೆ ತೋರಿಸ್ದೆ ನೋಡಿ ಯಾವ್ಯಾರು ಹೇಳಿದ್ದಾರೆ ನಾನು ಕೇಳಿದ ಪ್ರಶ್ನೆ ಅವರಿಗೆ ಇಟ್ ಆಸ್ ವಾಂಟೆಡ್ ದೆಮ್ ಈಗ ಯಾವುದೇ ಕೆಲಸ ಮಾಡಬೇಕಾದ್ರೆ ಎರಡನ್ನು ಕೇಳ್ತೇವೆ ಇದರ ಮೋಟಿವ್ ಫೋರ್ಸ್ ಉದ್ದೇಶವೇನು ಇದರ ಪ್ರಯೋಜನವೇನು ಇದರ ಕಾರಣವೇನು ಪ್ರಯೋಜನವೇನು ಈಗ ಅವರು ಏರ್ಪಡಿಸಿದರು ಈ ಪ್ರಯೋ ಈ ಪ್ರವಚನ ಮಾಲಿಕೆಯನ್ನು ಕಾರಣ ಏನು ಅಂದ್ರೆ ಏನು ಹೇಳ್ತೀರಿ ಈ ಏರ್ಪಡಿಸಿದ ಕಾರಣವೇನು ಸತ್ಯವಾಗಿ ಹೇಳ್ತಾರೆ ನಿಮಗೆ ಗೊತ್ತಿಲ್ಲ ಪ್ರಯೋಜನವೇನು ನಿಮಗೇನು ಪ್ರಯೋ ಕೇಳಬೇಕು ಅನ್ನೋದೇ ಪ್ರಯೋಜನ ದಯಾಶತಕ ತುಂಬ ಚೆನ್ನಾಗಿದೆ ಮೃದು ಹೃದಯೇ ದಯೇ ಆ ಶ್ಲೋಕ ಹೇಳುವಾಗಲೇ ಕರಗೋಗ್ತೇವೆ ಶಬ್ದ ಲಾಲಿತ್ಯ ಆ ಶಬ್ದ ಲಾಲಿತ್ಯ ಕಿವಿಯ ಮೇಲೆ ಒಂದು ಮೋಡಿ ಮಾಡುತ್ತೆ ಅರ್ಥದಲ್ಲಿ ಪುಷ್ಟಿ ಆ ಕೇಳುವುದ್ರೆ ಸ್ವಯಂ ಪ್ರಯೋಜನ ಕಾರಣ ಏನು ಕಾರಣ ಗೊತ್ತಿಲ್ಲ ಮೋಟಿವ್ ಫೋರ್ಸ್ ಗೊತ್ತಿಲ್ಲ ಇದು ಲೌಕಿಕ ವಿಷಯಕ್ಕೆ ಹೀಗೆ ಭಗವಂತ ಸೃಷ್ಟಿ ಸ್ಥಿತಿಯ ಲಯ ಮಾಡ್ತಾನಲ್ಲ ಕಾರಣವೇನು ಒಂದು ಕಡೆಯೂ ವೇದಾಂತದಲ್ಲಿ ಸ್ಪಷ್ಟವಾಗಿ ಕಾರಣ ಹೇಳಲಿಲ್ಲ ಪ್ರಯೋಜನವೇನು ಅದನ್ನು ಹೇಳಲಿಲ್ಲ ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ನ ಪ್ರಯೋಜನತ್ವ ಪ್ರಯೋಜನ ಇಲ್ಲ ಅಂತಲೇ ಬರೆದು ಬಿಟ್ರು ಇದು ಪೂರ್ವ ಪಕ್ಷದವರು ಕೇಳೋ ಪ್ರಶ್ನೆ ಅಂತ ಕೆಲವರು ಇಲ್ಲ ಇಲ್ಲ ಇದೇ ಸಿದ್ಧಾಂತ ಅಂತ ಒಂದು ಕೆಲವರು ಈ ಸೃಷ್ಟಿ ಸ್ಥಿತಿ ಲಯ ಏನು ಪ್ರಯೋಜನ ಇಲ್ಲ ಅದು ನಡೀತ ಸುಮ್ಮನೆ ನಡೆಯುತ್ತೆ ಇನ್ನೊಬ್ರು ಹೇಳಿದರು ದೇವಶ್ ದೇವಸ್ಯೈಷ ಸ್ವಭಾವೋಯಂ ಇನ್ನೊಬ್ರು ಅಂದ್ರೆ ಯಾರು ಮಾಂಡೂಕ್ಯ ಉಪನಿಷತ್ತಲ್ಲಿ ಭಗವಂತನ ಸ್ವಭಾವ ಕಣೆ ಅದು ಕ್ರೀಡೆ ಮಾಡುವುದು ಆಪ್ತ ಕಾಮಸ್ಯ ಕಾಸ್ಪೃಹ ಅವಾಪ್ತ ಸಮಸ್ತ ಕಾಮ ಅವನ ಆಶೆಗಳೆಲ್ಲ ಪೂರ್ತಿಯಾಗಿ ಬಿಟ್ಟಿವೆ ಇನ್ನೇನು ಒಂದು ಆಶೋತ್ತರ ಇಟ್ಕೊಂಡು ಇದು ಮಾಡಿದರೆ ಇದರಿಂದ ಈ ಪ್ರಯೋಜನ ಬರುತ್ತೆ ಫಲ ಬರುತ್ತೆ ಅಂತ ಮಾಡಿದವನಲ್ಲ ಭಗವಂತ ಇದು ಒಂದು ಪಕ್ಷವಾಯಿತು ಹಾಗಿದ್ರೆ ಕ್ರೀಡೆ ಎಂಬುದು ದೇವರ ಸ್ವಭಾವ ಅಂತ ಒಂದು ಪಕ್ಷ ಕ್ರೀಡೆ ಎಂಬುದು ಭಗವಂತನಿಗೆ ಪ್ರಯೋಜನವನ್ನು ಹೊಂದಿಲ್ಲದೆ ಇದ್ದದ್ದು ಒಂದು ಒಂದು ಪಕ್ಷ ಕ್ರೀಡೆ ಎಂಬುದು ಕಾರಣವಿಲ್ಲದೆ ಇರುವ ವ್ಯಾಪಾರ ಅಂತ ಒಂದು ಪಕ್ಷ ಇದು ಮೂರೂ ರೀತಿಯಲ್ಲಿ ಹೋದರೆ ನಿಮಗೆ ನಿರಾಶೆ ಬರುತ್ತೆ ಸಿನಿಸಿ ಸಂಬಂಧ ಬಿಡುತ್ತೆ ಇದ್ರ ಮೇಲೆ ನಾನು ಇಂಗ್ಲೀಷಲ್ಲಿ ಪುಸ್ತಕ ಬರಿಬೇಕಂತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಬ್ಬರು ಬರೀರಿ ಉಪಯೋಗ ಬರುತ್ತೆ ಅಂತ ಹಾಗೆ ಹೇಳ್ತೇವೆ ನಮ್ಮನ್ನು ಕಾಡುವ ಪ್ರಶ್ನೆಗಳು ಇಂತಹ ಪ್ರಶ್ನೆಗಳು ಅದಕ್ಕಿದ ಗುರುಗಳು ಉತ್ತರ ಹೇಳ್ತಾರೆ ಕ್ರೀಡಾ ಕಾರುಣ್ಯ ತಂತ್ರ ಕ್ರೀಡೆ ಇದೆ ಕಾರುಣ್ಯವಿದೆ ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಮಗುವಿಗೆ ತುಂಬ ಹೇಳ್ತಾ ಇರ್ತೀರಿ ಆರು ಏಳು ಎಂಟು ಹತ್ತು ವರ್ಷದ ಮಗುವಿಗೆ ಅವನಿಗೂ ಬೇಜಾರು ಒಂದು ದಿವಸ ಕೇಳ್ದ ನನಗೆ ಯಾತ ಪದೇ ಪದೇ ಸ್ಕೂಲ್ಗೆ ಹೋಗು ಅಂತ ಹೇಳ್ತಾ ಇದ್ದೀರಿ ಇಲ್ಲಪ್ಪ ನೀನು ಒಳ್ಳೇದಾಗಲಿ ನನಗೆ ಒಳ್ಳೇದಾಗಿ ಹೋಗ್ಬಿಡು ನಿಮ್ಗೆ ಯಾಕೆ ಬೇಕು ನಾನು ಹೋದ್ರೆ ಹೋಗ್ತೀನಿ ಬಿಟ್ಟರೆ ಬಿಡ್ತೀನಿ ಕೋತಿ ಆಟ ನೋಡ್ತೀನಿ ನೀರಲ್ಲಿ ಇಡ್ತೀನಿ ಆಡೋ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗು ಅಂತೀರಿ ಅವ್ರು ಪ್ರಾಣ ಥರ ಹೋಮ್ವರ್ಕ್ ಕೊಡ್ತಾರೆ ನಾವು ಹುಡುಗನಿಗೇನು ಹೇಳ್ತೀರಿ ನೀವೇನು ಹೇಳಿದ್ರು ಅವ್ನು ತಿಳಿಯೋದಿಲ್ಲ ಭಗವಂತ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾನಲ್ಲ ಕ್ರೀಡಾಕಾರುಣ್ಯತಂತ್ರ ಕ್ರೀಡೆ ಇದೆ ಅದರಲ್ಲಿ ಕಾರುಣ್ಯವಿದೆ ಕರುಣೆ ಎಂಬುದಿದೆ ಅಪ್ಪ ಇದು ಬಹಳ ದೊಡ್ಡ ಪ್ರಮೇಯ ದಯೆ ಕಾರುಣ್ಯ ಅಂದ್ರೆ ದಯೆ ಇವತ್ತಿನ ವಿಷಯ நின்று நின்று பல நாளுக்கும் இவ்வுடல் நீங்கி போய் சென்று சென்றாகிலம் கண்டு சன்மம் கழிப்பான் எண்ணி ஒன்றை ஒன்று உலகம் படைத்தான் கவியாயினேற்கு என்று என்றும் இனி மற்றொருவர்க்கு கவியேற்குமே பொய் நின்ற ஞானமும் பொல்லாவழுக்கும் அழு குடும்பம் இன்னின்ற நீர்மை இனியா முறாமை உயிரளிப்பான் என்னின்ற யோனியுமாய் பிறந்தாய் இமையோர் தலைவா என்னின்ற யோனியுமாய் பிறந்தாய் இமையோர் தலைவா மை நின்று கேட்டருளாய் ಅಡಿಯೇನ್ ಶಯ್ಯಂ ವಿಣ್ಣಪ್ಪಮೇ ಎರಡು ಪದ್ಯ ನಮ್ಮಾಳ್ವಾರರು ಉತ್ತರ ಕೊಟ್ಟರು ಇದನ್ನು ಹಿಡ್ಕೊಂಡು ರಾಮಾನುಜಾಚಾರ್ಯ ಶ್ರೀಭಾಷ ಬರೆದರು நின்று நின்று பல நாளுக்கும் இவ்வுடல் நீங்கி போய் ನಮ್ಮ ನಮ್ಮ ಶರೀರ ಐವತ್ತು ವರ್ಷ ನಿಂತಿರುತ್ತೆ ಇಪ್ಪತ್ತು ವರ್ಷ ನಿಂತಿರುತ್ತೆ ಮೂವತ್ತು ವರ್ಷ ನಿಂತಿರುತ್ತೆ ನೂರು ವರ್ಷ ನಿಂತಿರುತ್ತೆ ಆದರೂ ಇವ್ವುಡಲ್ ನೀಂಗಿ ಪೋಯ್ ಒಂದು ದಿವಸ ಹೋಗ್ಬಿಡುತ್ತೆ ಇದು ಎಷ್ಟೋ ಜನ ತಾಯಿ ತಂದೆಯರಿಗೆ ಇಂಥ ದುಸ್ಥಿತಿ ತಾವು ಹಣದ ಮಕ್ಕಳನ್ನು ತಾವೇ ಸ್ಮಶಾನದಲ್ಲಿ ಸುಡಬೇಕಾದ ದುಸ್ಥಿತಿ ಯಾವ ತಂದೆಯಾದರೂ ಬಯಸ್ತಾನೆಯೇ ನೋಡಿ ಇದನ್ನು ಅಳಿವಿಲ್ಲದ ಅಚ್ಯುತನಾದ ಭಗವಂತ ಎಷ್ಟೊಂದು ತನ್ನ ಮಕ್ಕಳು ಸಂಸಾರದಲ್ಲಿ ಸ್ಮಶಾನದಲ್ಲಿ ಬೆಯುವುದನ್ನು ನೋಡ್ತಾನೆ ಅವನಿಗೆ ಸಂತೋಷವಿದೆಯೇ ದಯವಿಟ್ಟು ಹೇಳಿ ಆನಂದಮಯ ಅಂತ ಹೇಳ್ತಿರಲ್ಲ ಆನಂದಮಯ ಹೌದು ಯಾಕೆ ಈ ಕತ್ತಲೆಯನ್ನು ಕಳೆಯಬಲ್ಲವನು ಅಮೃತತ್ವವನ್ನು ಕೊಡಬಲ್ಲವನು ಸಾಮರ್ಥ್ಯವುಳ್ಳವನು ಕರುಣಾಮಯನಾದವನು ಆದ್ದರಿಂದ ಅವನು ಆನಂದಮಯ ಮಕ್ಕಳು ಕಷ್ಟಪಡ್ತಾ ಇರುವುದನ್ನು ನೋಡುವುದರಲ್ಲಿ ಆನಂದವಿಲ್ಲ ಅವನಿಗೆ ನಿಂದು ನಿಂದು ಫಲನಾಳು ಇಕ್ಕಂ ಎಷ್ಟೊಂದು ಜನ ಫಲನಾಳ್ ಎಷ್ಟೊಂದು ಜನ್ಮದಲ್ಲಿ ಮಗು ಈ ಶರೀರ ಎತ್ತಬೇಡ ಕಾಣೋ ಕರ್ಮದಂತೆ ಕರ್ಮ ಮಾಡಿದರೆ ಶರೀರ ಬರುತ್ತಪ್ಪ ನನಗೆ ಅರ್ಪಿಸಿಬಿಡು ಕೃಷ್ಣಾರ್ಪಣ ಅಂತ ಹೇಳು ಮೋಕ್ಷವನ್ನು ಕೊಡ್ತೇನೆ ಅಳಿಯುವ ಶರೀರವನ್ನು ಹೊಂದಬೇಡ ಏ ನನಗೆ ಅದೇ ಬೇಕು ಬೆಲೂನಿದ್ದ ಹಾಗೆ ಟಪ್ ಅನ್ನತ್ತೆ ಇವು ಉಡಲ್ ಪೋಯ್ ಭಗವಂತ ಶಂಡ್ರು ಶಂಡ್ರಾಹಿಲಂ ಕಂಡು ಈ ಮಕ್ಕಳ ಹಿಂದೆ ತಾನೇ ಬಂದು ಮತ್ಸ್ಯ ಕೂರ್ಮ ವರಾಹ ಅವತಾರಗಳನ್ನೆತ್ತಿ ಶಂಡ್ರು ಶಂಡ್ರು ಕಂಡು ಜನ್ಮಂ ಕಳಿಪ ನೆಣ್ಣಿ ಈ ಮಕ್ಕಳ ಜನ್ಮ ಪರಂಪರೆಯನ್ನು ಈಗಬೇಕು ಅಂತ ಒಂದ್ರೆ ಒಂದ್ರೆ ಉಲಹಂ ಪಡೆಯುತ್ತಾನ್ ಮತ್ತೆ ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಾನೆ ಸೋಂಬಲಿಲ್ಲದವನು ಬೇಜಾರಿಲ್ಲದವನು ಎಷ್ಟು ಸೃಷ್ಟಿ ಮಾಡಿದ್ದಾನೆ ಗೊತ್ತಿಲ್ಲ ಯಾಕೆ ಮಾಡ್ತಾನೆ ತಿರುಗಿ ತಿರುಗಿ ಫೈಲಾದವರು ಮತ್ತೆ ಮತ್ತೆ ಅದೇ ಪರೀಕ್ಷೆ ಕೂಡಲಿ ಒಂದು ಬದಲಾದರೂ ನನ್ನ ಕಡೆ ನೋಡ್ತಾ ಇದೆಯೋ ನನ್ನ ಮಕ್ಕಳು ಒನ್ರಿ ಒನ್ರಿ ಉಲಹಂ ಪಡೆಯುತ್ತಾನ್ ಕವಿ ಆಯನೇರ್ಕು ಅಂತ ಭಗವಂತನ ವಿಷಯದಲ್ಲಿ ನಾನು ಕಾವ್ಯವನ್ನು ಬರೀತಾ ಇದ್ದೇನೆ ಪ್ರಬಂಧವನ್ನು ನಾನು ಬೇರೆಯವರನ್ನು ಕೊಂಡಾಡೋದಿಲ್ಲ ಸ್ವಾಮಿ ನಿನ್ನನ್ನೇ ಕೊಂಡಾಡ್ತೇನೆ ಎಂದ್ರು ಎಂದ್ರಂ மற்றொருவர்க்கு கவியேற்குமேன் சொன்னால் ವಿರೋಧಂ ಇದಾಹಿಲಂ ಸೊಲ್ಲುವನ್ ಕೇಳ್ಮೀನೋ ನಿಮಗೆ ನಮ್ಮಾಳ್ವಾರರ ದಿವ್ಯ ಪ್ರಬಂಧವನ್ನೇ ಉಪನ್ಯಾಸ ಮಾಡಬೇಕು ಅದು ಕರಗಿಸ್ಬಿಡುತ್ತೆ ನಮ್ಮನ್ನ ಅದರ ರುಚಿ ಅದು ಪೊಯ್ ನಿಂದ್ರ ಜ್ಞಾನಮಂ ದೇವರು ಕೇಳಿದ ನನ್ನ ಹತ್ರ ಬಾರಪ್ಪ ಜ್ಞಾನ ಕೊಟ್ಟಿದ್ದೇನೆ ಬುದ್ಧಿ ಕೊಟ್ಟಿದ್ದೇನೆ ಶರೀರ ಕೊಟ್ಟಿದ್ದೇನೆ ನಮ್ಮ ಪರವಾಗಿ ಹೇಳ್ತಾರೆ ಆಳ್ವಾರರು ಪೊಯ್ ನಿಂದ್ರ ಜ್ಞಾನಮಂ ನಮ್ಮ ಜ್ಞಾನ ಎಂಥದ್ದು ಸುಳ್ಳು ಜ್ಞಾನ ಮಿಥ್ಯಾ ಜ್ಞಾನ ಆಂಡಮನ ಸ್ವಾಮಿಗಳು ಪೈ ನಿಂದ ಜ್ಞಾನ ಬರೀ ಸುಳ್ಳು ಜ್ಞಾನವಲ್ಲ ದೃಢವಾಗಿ ಬೇರೂರಿ ಬೆಳೆದಿದೆ ಅಶಕ್ಕ ಪೈ ನಿಂದ ஞானமும் ಪೊಲ್ಲಾ ಒಳುಕುಂ ಒಳುಕು ಅಂದ್ರೆ ಕರ್ಮ ವ್ಯಾಪಾರ ಮಾಡೋದೆಲ್ಲ ದುಷ್ಟ ಕರ್ಮಗಳು ಜ್ಞಾನ ನೋಡಿದರೆ ಅಜ್ಞಾನ ಮಿಥ್ಯಾ ಜ್ಞಾನ ವಿಪರೀತ ಜ್ಞಾನ ವೃತ್ತಿ ನೋಡಿದರೆ ಕರ್ಮ ಬೆಳೆಸುವಂಥ ವೃತ್ತಿ ಶರೀರ ನೋಡಿದರೆ ಅಳು ಕೊಡಂಬಂ ಇದು ಬರೀ ಕಶ್ಮಲ ಯುಕ್ತವಾದ ಶರೀರ ಅರ್ಧವೆಲ್ಲ ಮಲಿನವಾಗಿದೆ ಹೊಟ್ಟೆಯಲ್ಲಿ ಅಮೇಧ್ಯ ಇಟ್ಕೊಂಡೇ ಪೂಜೆ ಮಾಡ್ತೇವೆ ಧ್ಯಾನ ಮಾಡ್ತೇವೆ ದೇವಸ್ಥಾನಕ್ಕೆ ಬರ್ತೇವೆ ಮೇಲಿನ ಭಾಗವಾದರೂ ಶುದ್ಧವಾಗಿದೆಯೇ ಅದರಲ್ಲಿ ಬೆವರು ಬರ್ತದೆ ಕಣ್ಣಲ್ಲಿ ನೀರು ಬರ್ತದೆ ಕಿವಿಯಲ್ಲಿ ಮತ್ತೊಂದು ಗುಗ್ಗೆ ಅಂತ ಉಂಟಾಗುತ್ತೆ ನವದ್ವಾರಗಳಲ್ಲಿ ಮಲ ಹೊಲಸು ಅಳು ಕೊಡಂಬಂ ಇನ್ನಿಂದ ನೀರ್ಮೈ ಭಗವಂತ பகவந்த் நோடது ஐயோ குழந்தாய் என்னடா இந்த கன்றாய் ಶರೀರத்தை வாங்கியிருக்கேடா என்கிட்ட உன்னால் வர முடியுமா ಈ ಶರೀರದಲ್ಲಿ ಏನಪ್ಪಾ ಸಾಧನೆ ಮಾಡ್ತೀಯೇ ಇನಿಯಾ ಮುರಾಮೈ ಪಾನ್ ಇವ್ರಿಗೆ ಉಜ್ಜೀವನ ಮಾಡಬೇಕು ಬದುಕಿಸ್ಬೇಕು ಅಂತ ತಾನೇ ನಮ್ಮನ್ನು ಬೆನ್ನಟ್ಟಿಕೊಂಡು ಒಂದು ಎನ್ನಿಂದೋ ನಿಯುಮಾಯ್ ಪಿರಂದಾಯ್ ಮಯೋರ್ ತಲೆವಾ ಮತ್ಸ್ಯದಂತೆ ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನೆಲ್ಲ ತಿಂದು ಅಲೆದಾಡುವ ನಮ್ಮನ್ನು ಮೇಲೆ ಹೋಗ್ತಾ ತಾನು ಮತ್ಸ್ಯವಾಗಿ ವರಾಹದಂತ ಮೇಧ್ಯ ಮೇಧ್ಯ ಜ್ಞಾನವಿಲ್ಲದೆ ಇರುವ ನಮ್ಮನ ಮೇಲೆ ತಾನು ವರಾಹನಾಗಿ ಕುಳ್ಳನಾಗಿ ನೃಸಿಂಹನಾಗಿ ಎನ್ನಿಂದ್ರಯೋ ನಿಯಮಾಯಿ ಅನಂತ ಅವತಾರಗಳು ಇಷ್ಟೇ ಅವತಾರ ಅಂತಿಲ್ಲ ಅದು ಯುಗೇ ಯುಗೇ ಸಂಭವಾಮಿ ಎನ್ನಿಂದ್ರಯೋ ನಿಯಮಾಯಿ ಪಿರಂದಾಯ್ ಇಮಯೋರ್ ತಲೆವಾ ಮೈನಿಂದ ಕೆಟ್ಟರುಳಾಯ್ ಸತ್ಯವಾಗಿ ಹೇಳ್ತೇನೆ ಕೇಳಪ್ಪ ಅಳಿಯೇನ್ ಶಯ್ಯಂ ವಿಣ್ಣಪ್ಪ ಮೇ ತಿರುವಿರುತ್ತಮ್ ಅಂತ ಒಂದು ಪ್ರಬಂಧ ಯಾಕೆ ಹೇಳ್ತೇವೆ ನೋಡಿ ಈ ಎರಡು ಪಾಶುಗಳಲ್ಲಿ ಅವತಾರದ ಹೃದಯವನ್ನು ಹೇಳಿದರು ಭಗವಂತನ ಕರುಣೆ ಎಂಬ ಪ್ರಮೇಯವನ್ನು ಕುರಿತು ಹೇಳಿದರು ಕ್ರೀಡಾ ಕಾರುಣ್ಯ ತಂತ್ರ ಅವನ ವ್ಯಾಪಾರಗಳೆಲ್ಲ ಕ್ರೀಡೆ ಇದ್ದರು ಅದು ಕಾರುಣ್ಯ ತಂತ್ರ ಅಂದರು ತಂತ್ರ ಅಂದರೆ ಹಿಂಜಿದ್ದ ಹಾಗೆ ಕ್ರೀಡೆ ಇದೆ ಕಾರುಣ್ಯ ಬಿಟ್ಟು ಕ್ರೀಡೆ ಇಲ್ಲ ಮುಂದೆ ಒಂದು ಪದ್ಯದಲ್ಲಿ ತೋರಿಸ್ತಾರೆ ಒಬ್ಬರು ಇಂಗ್ಲೀಷಲ್ಲಿ ಕಾಮೆಂಟ್ರಿ ಮಾಡಿದ್ದಾರೆ ದಯಾ ಶತಕದಲ್ಲಿ ಅವರು ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ತಂದಿದ್ದಾರೆ ಆ ಜಾಗದೊಳಗೆ ನೋಡಿ ಎಂಥ ಕವಿ ಸಂಸ್ಕೃ ಸಂಸ್ಕೃತ ಬಿಟ್ಟು ಇಂಗ್ಲಿಷ್ ಕವಿ ಆ ಕಥೆ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ತತ್ವ ಹೇಳುತ್ತೆ ಶೇಕ್ಸ್ಪಿಯರ್ಗೆ ಗೊತ್ತಿಲ್ಲ ಬರೆದವನಿಗೆ ಒಬ್ಬ ಯಹೂದ್ಯ ಶೈಲಾಕ್ ಅಂತ ಅವನ ಹೆಸರು ಮಹಾ ಒರಟ ಕ್ರೂರಿ ಕ್ರೈಸ್ತರನ್ನು ಕಂಡ್ರೆ ಆಗ್ತಿರಲಿಲ್ಲ ಕ್ರೈಸ್ತರಿಗೆ ಯಹೂದ್ಯರಿಗಾಗೋದಿಲ್ಲ ಯಹೂದ್ಯರಿಗೆ ಮುಸಲ್ಮಾನರಿಗಾಗೋದಿಲ್ಲ ಇದು ಸರಿ ಹೋಗೋದು ಯಾವಾಗ ಜಗತ್ ವಿನಾಶವಾದರೂ ಇವರು ಮೂರು ಜನ ಹೇಗೆ ಬಡಿದಾಡಿ ಸಾಯುವವರೇ ಇದು ಓ ಜರೂಸಲೆಮ್ ಅಂತ ಒಬ್ಬರೊಂದು ಪುಸ್ತಕ ಬರೆದಿದ್ದಾರೆ ಕ್ರೈಸ್ತರು ಮಹಮದೀಯರು ಯಹೂದ್ಯರು ಈ ಬಡಿದಾಡುವುದು ಯಾವತ್ತು ನಿಲ್ಲಿಸ್ತಾರಪ್ಪ ದೇವರೇ ವಿಷ್ಣುಪದ ಪುಸ್ತಕ ಒಬ್ಬರು ಪ್ರೆಸೆಂಟೇಷನ್ ಕೊಟ್ಟರು ನನಗೆ ಬರೋದಲ್ಲ ಇಂಥ ಪ್ರೆಸೆಂಟೇಷನ್ಸು ಅಲ್ಲ ವಿನಾಕಾರಣ ದೇವರ ಹೆಸರಲ್ಲಿ ಮಾರಾಮಾರಿ ಮಾಡ್ತಾರೆ ಇವರು ಯಾರು ದೇವರನ್ನು ಕಂಡವರಲ್ಲ ಯಾವನೋ ಬುದ್ಧಿ ಇಲ್ಲದೆ ಇದ್ದವನು ಕ್ರೂರಿಯನ್ನಾಗಿ ಚಿತ್ರಿಸಿ ದೇವರನ್ನು ಕರುಣಾಮಯ ಅಲ್ಲದಂತೆ ಜಗತ್ತಲ್ಲಿ ಉರಿ ಹಚ್ಚಿ ಇವತ್ತು ಸಾಯಿಸ್ತಾ ಇದ್ದಾರಲ್ಲ ಅದು ಎಷ್ಟು ಅನಾದಿ ಕಾಲದಿಂದ ಬಂದಿದೆಯೋ ಆ ಶೈಲ ಅಂತ ಒಬ್ಬ ಪಾಪಿ ಆ ಊರಲ್ಲಿ ಒಬ್ಬ ಕ್ರೈಸ್ತ ಆಂಟೋನಿಯೋ ಒಳ್ಳೆ ಅವನು ವ್ಯಾಪಾರ ಮಾಡ್ತಿದ್ದ ಹಡಗು ಹಿಡುಗು ಸರಕು ಅವನ ಸ್ನೇಹಿತ ಒಬ್ಬ ಬೆಸಾನಿಯೋ ಅಂತ ಅವನೊಬ್ಬ ಹುಡುಗಿನ ಪ್ರೇಮ ಮಾಡಿದ್ದ ಪೋರ್ಷಿಯಾ ಅವ್ರು ಕಳಿಸಿದ್ರು ಆ ಮದುವೆ ಮಾಡಿಕೊಳ್ಳೋದಾಗ ಸ್ವಲ್ಪ ದುಡ್ಡು ಶಾರ್ಟೇಜ್ ಬಿತ್ತು ಹಣ ಖರ್ಚು ಆ್ಯಂಟೋನಿಯೋನ್ ಕೇಳಿದ ಸ್ವಲ್ಪ ಕೊಡೋ ನಂದು ಒಂದು ವ್ಯಾಪಾರ ಇದೆ ಬರುತ್ತೆ ಆ್ಯಂಟೋನಿಯೋ ಹತ್ರ ಅವತ್ತು ದುಡ್ಡಿಲ್ಲ ಅವನು ಶೈಲಾಕ್ ಹತ್ರ ಹೋದ ಸ್ವಲ್ಪ ದುಡ್ಡು ಕೊಡು ನನ್ನ ಸ್ನೇಹಿತನ ಮದುವೆ ಬೇಕು ಕೊಟ್ಬಿಡ್ತೇನೆ ಹಡಗು ಬರುತ್ತೆ ಪತ್ರದಲ್ಲಿ ಬರ್ಕೊಡು ಅಂದ ಅವನು ಬಡ್ಡಿ ವ್ಯಾಪಾರ ಯೂಶುರಿ ಒಂದಕ್ಕೆ ನಾಲ್ಕು ಬಡ್ಡಿ ಬರ್ಕೊಟ್ಟ ನಾನು ಏ ಆಗಲ್ಲ ಇಂಥ ನಿರ್ದಿಷ್ಟವಾದ ದಿವಸದಲ್ಲಿ ನಿನ್ನ ಸಾಲ ನಾ ತೀರಿಸದೇ ಇದ್ದರೆ ನನ್ನ ಹೃದಯದ ಸಮೀಪದಿಂದ ಒಂದು ಪೌಂಡ್ ಮಾಂಸವನ್ನು ಕತ್ತರಿಸಿಕೊಳ್ಳೋದಕ್ಕೆ ನನಗೆ ಹಕ್ಕಿದೆ ಅಂತ ಬರ್ಕೊಡು ಅಂದ ಅವನು ಯಾರು ಹೀಗೆ ಬರ್ಕೊಡ್ತಾರಿಯ ಹೃದಯ ಸಮೀಪದಲ್ಲಿ ಒಂದು ಪೌಂಡ್ ಮಾಂಸವನ್ನು ನೀನು ನನ್ನ ಎದೆಯಿಂದ ಕತ್ತರಿಸ್ಕೋಬೋದು ನಿರ್ದಿಷ್ಟ ದಿವಸಕ್ಕೆ ನಾನು ಸಾಲ ಪಾವತಿ ಮಾಡದೆ ಹೋದರೆ ಇವನೇನು ಮಾಡಿದ ಅಯ್ಯ ಅಲ್ಲಿ ತನಕ ಯಾಕೆ ಬಂದೇ ಬರುತ್ತೆ ಅಂದ್ಬಿಟ್ಟು ಬರದೇ ಕೊಟ್ಟ ಸೈನ್ ಮಾಡಿಬಿಟ್ಟ ಡ್ಯೂಕ್ ಕಚೇರಿಯಲ್ಲಿ ರಿಜಿಸ್ಟರ್ ಆಯಿತು ಇವನ ದುರದೃಷ್ಟಕ್ಕೆ ವ್ಯಾಪಾರಕ್ಕೆ ಹೋದ ಹಡಗುಗಳು ಬಿರುಗಾಳಿಯಲ್ಲಿ ಸಿಕ್ಕಿ ಮುಳುಗಿದವು ಚೂರಾಯಿತು ನತದೃಷ್ಟ ಆದ ಪಾಪರಾದ ಬರಲಿಲ್ಲ ಶೈಲಾಕ್ ಹೀಗಿದ ಇವನು ಕೊಲ್ಲೋದಕ್ಕೆ ಬೇಳೆ ಬಂತಲ್ಲ ಅಂತ ಕೋರ್ಟ್ಗೆ ಹೋದ ನನ್ನ ನ್ಯಾಯ ಬೇಕು ಅವನು ಬರ್ಕೊಟ್ಟಿದ್ದಾನೆ ಹಣ ಬರಲಿಲ್ಲ ಇವತ್ತು ಅವನ್ನ ಕೋರ್ಟಲ್ಲಿ ನಿಲ್ಲಿಸಿ ನಾನು ನ್ಯಾಯ ಕೊಡಬೇಕು ಏನಯ್ಯ ಬೇಕು ನ್ಯಾಯ ಅವನ ಹೃದಯದಿಂದ ಬಂದು ಬೌಂಡ್ ಮಾಂಸ ತಗೋತೀನಿ ನೀ ತಗೊಂಡ್ರೆ ಅವ್ನು ಸತ್ತೋಗ್ತಾನಲ್ಲ ನನಗೇನು ಸ್ವಾಮಿ ಇಂದ ಅವನು ಬರ್ಕೊಟ್ಟಿದ್ದಾನೆ ನೋಡಿ ಅವನು ಅವನು ಸತ್ತು ನ್ಯಾಯ ಮಾಡಲಿ ಅವನೇ ಬರ್ಕೊಟ್ಟಿದ್ದಲ್ಲ ಆವಾಗ ಬೆಸಾನಿಯೋ ಬಂದ ಟೇಕ್ ಥ್ರೈಸ್ ದಿ ಅವನು ಮೂರರಷ್ಟು ಹಣ ಕೊಡ್ತೀನಿ ಅವನು ಬಿಟ್ಬಿಡು ಉಳಿದವ್ರು ಬಂದರು ಅವ್ರು ಬಂದರು ಇವ್ರು ಬಂದರು ಆಮೇಲೆ ದೊರೆ ಡ್ಯೂಕ್ ಹೇಳಿದ ಪಕ್ಕದವ್ರು ಹೇಳಿದ್ರು ಯಾರು ಹೇಳಿದ್ರು ಮಂಡು ಇಲ್ಲ ಆಗ ವಿವಾಹಿತಲಾದ ಹುಡುಗಿ ಯಾವಳ ಸಲುವಾಗಿ ಇವನು ಸಾಲ ಮಾಡಿದ್ನೋ ಆ ಪೋರ್ಷಿಯ ಗಂಡು ವೇಷ ಹಾಕ್ಕೊಂಡು ಒಳ್ಳೆ ಥ್ರಿಲ್ಲಿಂಗ್ ನಾ ನಾಟಕ ಪಾಠ ಮಾಡಿದ್ದೇನೆ ಆ ಟ್ರಯಲ್ ಸೀನ್ ಹುಡುಗರ ಕೈಲಿ ಆಡಿಸಿದ್ದೇನೆ ನಾನು ಅವಳು ಕೋರ್ಟ್ಗೆ ಬರ್ತಾಳೆ ದೊರೆ ಇವನು ನ್ಯಾಯವನ್ನು ಕೇಳ್ತಾನೆ ನ್ಯಾಯವನ್ನು ಕೊಡಿಸ್ಬೇಕು ಹೌದಾ ಹೌದು ಮೇಡಮ್ ನನಗೆ ನ್ಯಾಯ ಬೇಕು ನಾನು ನ್ಯಾಯ ಕೊಡಿಸ್ತೇನೆ ಅವನು ಬೂಟಿನ ತುದಿಯಲ್ಲಿ ಚಾಕು ಹರಿತ ಮಾಡ್ಕೊಳ್ತಾ ಇದ್ದಾನೆ ತೆಗಿಬೇಕು ಡ್ಯಾನಿಯಲ್ ಕಮ್ ಟು ಜಡ್ಜ್ಮೆಂಟ್ ಆ ಎಂಥ ನ್ಯಾಯ ಸಿಕ್ಬಿಡ್ತು ಸಿಕ್ಬಿಡ್ತು ಹಿಗ್ಗುತ್ತಾ ಇದ್ದಾನೆ ಅದು ಕ್ಲೈಮ್ಯಾಕ್ಸ್ ಆ್ಯಂಟಿ ಕ್ಲೈಮ್ಯಾಕ್ಸ್ ಎಲ್ಲಿ ಬರುತ್ತೆ ಅಂದರೆ ಕೊನೆಯಲ್ಲಿ ಆ ತಗೋಪ್ಪ ಕೋರ್ಟು ತೀರ್ಮಾನ ಕೊಟ್ಟಿದೆ ಒಂದು ಪೌಂಡ್ ಫ್ಲೆಶ್ ಅವನ ಹೃದಯದಿಂದ ನೀನು ತಗೋಬೋದು ಅದಕ್ಕೆ ಮೊದಲು ಹೇಳ್ತಾಳೆ ನೋಡಪ್ಪ ಕರುಣೆಯನ್ನು ತೋರಿಸೋ ಪಾಪಿ ಇದು ಆ ಜಸ್ಟಿಸ್ ಈ ನ್ಯಾಯವನ್ನು ಕುರಿತು ಹೇಳುವಂಥ ಮರ್ಸಿ ಅದನ್ನು ಕುರಿತು ಹೇಳುವ ಒಂದು ಪ್ಯಾಸೇಜ್ ಇದೆ ನೋಡಿ ದಯಾಶತಕದ ಸ್ವಾರಸ್ಯ ಒಬ್ಬ ಕ್ರಿಶ್ಚಿಯನ್ ಕವಿ ಬರೆದಿದ್ದಾನೆ it blesseth him that gives and blesseth him that takes ಕರುಣೆ ಎಂಬುದು ತೋರಿಸಿದವನಿಗೂ ಒಳ್ಳೇದು ಮಾಡುತ್ತೆ ತಗೊಂಡವನಿಗೂ ಒಳ್ಳೇದು ಮಾಡುತ್ತೆ ಜಸ್ಟಿಸ್ ಟೆಂಪರ್ಡ್ ವಿತ್ ಮರ್ಸಿ ಭಗವಂತ ದಂಡಧರ ನ್ಯಾಯಮೂರ್ತಿ ಕರುಣೆ ಎಂಬುದು ಆ ನ್ಯಾಯವನ್ನು ಹರಿತವನ್ನು ಕಮ್ಮಿ ಮಾಡಿ ಅದು ಒಳ್ಳೆಯದನ್ನು ಮಾಡೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತದೆ ಇದು ಕಾರುಣ್ಯ ಅದು ಕ್ರೀಡೆ ಕ್ರೀಡಾ ಕಾರುಣ್ಯ ತಂತ್ರ ಹೇಳೋದಿಲ್ಲ ಏ ನನಗೆ ಬರೀ ನ್ಯಾಯನೇ ಬೇಕು ನಿಮ್ಮ ಕರುಣೆಗಿರುಣೆ ಅದೆಲ್ಲ ಬರೆದಿದೆಯಾ is it for return in the bond ಆಗ ಪೋರುಷ ಹೇಳ್ತಾಳೆ ಹಾಗಿದ್ರೆ ತಗೋ ಒಂದು pound flesh right meaning you are entitle to take only a pound of flesh if in the course of it thou sheddest one drop of blood ಒಂದು ಪೌಂಡ್ ಮಾಂಸ ಹತ್ರ ಹೋಗ್ಬೇಕು ಒಂದು ಲಕ್ಷದ ಹನಿ ಬಿದ್ದರೆ ನಿನ್ನ ಆಸ್ತಿಯೆಲ್ಲ ಮುಟ್ಕೋಲಾಗುತ್ತೆ ನೀ ಕ್ರೈಸ್ತನ ಪರಿವರ್ತನೆ ಆಗಬೇಕಾ ಕತ್ತಿ ಕೆಳಗೆ ಬಿತ್ತು ತಪ್ಪಾಯಿತು ಅಂದಾಗ ತಪ್ಪು ಇಲ್ಲ ನೆಪ್ಪು ಇಲ್ಲ ಹೋಗೋದು ಅರ್ಥ ಆಯ್ತು ನೋಡಿ ಇದು justice tempered with mercy A V ಗೋಪಾಲಾಚಾರ್ಯರು ಅಂತ ತಿರುಚಿರಾಪಳ್ಳಿಯಲ್ಲಿ ಬಹಳ ದೊಡ್ಡ ವಕೀಲರು ಸಂಸ್ಕೃತಿ ವಿದ್ವಾಂಸರು ಅವರು ಬರೆದ ತಮಿಳು ಸಂಸ್ಕೃತಿ ವ್ಯಾಖ್ಯಾನದಲ್ಲಿ ಈ ಕಥೆ ಹೇಳಿದ್ದಾರೆ ದಯಾಕ್ಷೇತ್ರದ ಮೇಲೆ ನಾವು ಹೊಸದಾಗಿ ಸೇರಿಸ್ತಾ ಇಲ್ಲ ದಯ ಇಲ್ಲದ ವ್ಯಾಪಾರ ಯಾವುದೂ ಇಲ್ಲ ಜೀವನದಲ್ಲಿ ಬಸವಣ್ಣವರು ಹೇಳಿದರು ದಯ ಇಲ್ಲದ ಧರ್ಮವದಾವುದಯ್ಯ ಹೇಳಿಲ್ಲ ನೋಡಿ ಭಾರತೀಯ ಉಸಿರು ಧರ್ಮ ಬೇಕು ದಯೆಯೂ ಬೇಕು ಆದರೆ ಭಗವಂತ ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡುವಾಗ ಈ ಕ್ರೀಡೆಯಲ್ಲಿ ಕಾರುಣ್ಯ ತಂತ್ರ ಸೃಜತಿ ಸಮತಯ ಜೀವ ಕರ್ಮಾನುರೂಪಂ ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಶರೀರವನ್ನು ಕೊಡ್ತಾನೆ ಆದ್ರೆ ಅಲ್ಲೆಲ್ಲ ಕೃಪಾ ವ್ಯಾಪಾರ ಒಂದು ನಾಯಿ ಜನ್ಮವನ್ನು ಒಂದು ಒಬ್ಬನು ಕೊಟ್ಟರು ನೋಡ್ತಾನೆ ಅಯ್ಯೋ ಈ ನಾಯಿ ಬೀಜಲ್ಲಿ ಅಲೆಯೋದ್ರ ಬದಲು ಬ್ರಾಹ್ಮಣರ ಬೀಜಲ್ಲಿ ಅಯ್ಯಂಗಾರ ಬೀಜಲ್ಲಿ ಅಂಜಲ್ ತಿಂದ್ಕೊಂಡಿರಲಿ ನೋಡಿ ಆ ನಾಯಿಯನ್ನು ಒಂದು ಬ್ರಾಹ್ಮಣರ ಬೀಜಲ್ಲಿ ಹಾಕಿದರೆ ಭಕ್ತಶೇಷವನ್ನು ತಿಂದು ತಿಂದು ಅದಕ್ಕೊಂದು ಒಳ್ಳೆ ಜ್ಞಾನ ಬರ್ಬೋದು ನಾಯಿ ಜನ್ಮದಲ್ಲಿ ದನ ಮೇಸವನ ಕುಲದಲ್ಲಿ ಒಳ್ಳೆ ಜ್ಞಾನ ವ್ಯಾಧನ ಕುಲದಲ್ಲಿ ಒಳ್ಳೆ ಜ್ಞಾನ ಧರ್ಮ ಆಗೋ ಹಾಗೆ ಯಾವ ಜನ್ಮವನ್ನು ಕೊಟ್ಟರೂ ಒಂದು ಸ್ವಲ್ಪ ಕರುಣೆ ಬಾಕಿಯನ್ನ ಇಟ್ಟಿರ್ತಾನೆ ಹಾಗಿದ್ರೆ ದೇವರು ಕೋಪ ಬರುತ್ತಲ್ಲ ಕೆಲವು ಸಲ ರೋಷೋಪಿ ಪ್ರೀತಯೇ ಸ್ಯಾತ್ ಆ ಕೋಪವು ಪ್ರೀತಿಯ ಇನ್ನೊಂದು ರೂಪ ನರಸಿಂಹಾವತಾರ ಏನು ಕೋಪ ಅಟ್ಟಹಾಸ ಹಡ್ಲು ಕಡಿತಾ ಇದ್ದ ಕಟ ಕಟ ಕಟ ಬ್ರಹ್ಮಾಂಡ ಕಟಾಹ ಸೀಳು ಹೋಯ್ತು ಆ ಶಬ್ದಕ್ಕೆ ಆ ಕೋಪ ಕಶಿಪು ಮೇಲಲ್ಲ ಪ್ರಹ್ಲಾದನನ್ನು ಎಷ್ಟೊಂದು ಹಿಂಸೆ ಮಾಡಿದ ನಾನು ನೋಡ್ತಾ ಕೂತಿದ್ನಲ್ಲ ಆ ಕೃಪೆಯ ಇನ್ನೊಂದು ರೂಪ ಇನ್ನೊಂದು ಮಗಳು ಒಂದು ರೂಪಾಯಿ ಇನ್ನೊಂದು ನಾಣ್ಯ ಇದ್ದ ಹಾಗೆ ಅಷ್ಟೊಂದು ಅಟ್ಟಹಾಸವನ್ನು ಮಾಡಿದ ಭಗವಂತ ಅವನ ಶರೀರವನ್ನು ಹರಿದು ಹಾಕಿದ ಕಶಿಪು ಒಳ್ಳೆಯದನ್ನು ಮಾಡಿದ ಉರಿತಾ ಇರುವ ಬೆಂಕಿಯಿಂದ ಕೂಡಿದ ಒಂದು ಲಂಗ ಒಂದು ಮಗು ದೀಪ ಹಚ್ಚೋಕೆ ಹೋಗಿ ಲಂಗ ಹತ್ಕೊಂಡ್ಬಿಡುತ್ತೆ ಲಂಗ ಕಿತ್ತು ಹಾಕಿದರೆ ಏ ಇದು ಇಷ್ಟೊಂದು ಬೆಲೆ ಬಾಳೋ ಪದಾರ್ಥ ಕಿತ್ ಹಾಕಿದ್ರಲ್ಲ ನೀನು ಸುಡ್ತಾ ಇತ್ತು ತೆಗೆದುಹಾಕಿದೆ ಅಂತ ಹೇಳಿದಾಗೆ ಆಸುರಿ ಜನ್ಮವನ್ನು ನೀಗಿ ಅನುಕೂಲವನ್ನು ಮಾಡಿದ ರೋಷೋ ವಿಪ್ರೀತೆ ಸ್ಯಾತ್ ಸುನಿರಸ ವಿಷಯ ತಸ್ಯ ನಿಸ್ತೀಮ ಶಕ್ತಿ ಭಗವಂತನ ಶಕ್ತಿಗೆ ಅಡ್ಡಿ ಇಲ್ಲ ನಮ್ಮ ಅಡಚಣೆಗಳನ್ನು ಸುಲಭವಾಗಿ ನಿರಸ ಮಾಡಬಲ್ಲ ಸ್ವೇಚ್ಛಾಯಾಂ ಸರ್ವಸಿದ್ಧಿಂ ವದತಿ ಭಗವತೋ ಅವಾಪ್ತಕಾಮತ್ವವಾದ ಇಷ್ಟಪಟ್ಟದ್ದೆಲ್ಲ ನಡೆಯುತ್ತೆ ಅದು ಅವಾಪ್ತ ಕಾಮ ಅಂತ ಅರ್ಥವೇ ಹೊರತು ಇನ್ನು ಮೇಲೆ ಅವನಿಗೆ ಇಷ್ಟವೇ ಇಲ್ಲ ಏ ಲೋಕ ಇದ್ರು ಇಲ್ಲದೆ ಇದ್ರು ಸತ್ತರು ಬದುಕಿದ್ರು ಅದು ಎಲ್ಲ ಒಂದೇ ಅವನಿಗೆ ಅಂತ ಹೇಗೆ ಕುತರ್ಕವನ್ನು ಮಾಡಬೇಡಿ ಧರ್ಮಾಣಾಂ ಸ್ಥಾಪನಾರ್ಥಂ ಸ್ವಯಮಪಿ ಭಜತೆ ಶಾಸಿತ ಶಾಸನಂಚ ರಾಮಕೃಷ್ಣಾದ್ಯ ಅವತಾರದಲ್ಲಿ ಲೋಕದ ಧರ್ಮಗಳು ತನಗೂ ದೊಡ್ಡವು ಅಂತ ಭಗವಂತನು ಅದಕ್ಕೆ ಅನುಗುಣವಾಗಿ ನಡೆದು ತೋರಿಸ್ತಾನೆ ಧರ್ಮವನ್ನು ಮೇಲಿಟ್ಟುಕೊಳ್ತಾನೆ ಯಾಕೆ ಧರ್ಮಾಣಾಂ ಸ್ಥಾಪನಾರ್ಥಂ I am not above law ಅಂದ ಭಗವಂತ I am the law but I am also with in the law ನಿಯಮದಲ್ಲಿ ನೀತಿಯಲ್ಲಿ ನಾನು ಅದರ ಒಳಗಡೆಯೇ ಇದ್ದೇನೆ ಅಂತ ಪಿತೃವಾಕ್ಯ ಪರಿಪಾಲನಾ ವಾಕ್ಯ ಪರಿಪಾಲನಾ ಗುರು ಸೇವನೆ ಒಂದು ರಾಮ ಅವತಾರದಲ್ಲಿ how many values he taught God is not above values he is the embodiment of values he is also the also the ಫಾಲೋಯರ್ ಆಫ್ ವ್ಯಾಲ್ಯೂಸ್ ನಮಗೆ ದಾರಿ ತೋರಿಸ್ಕೊಡ್ತಾನೆ ತನಗೂ ಅಡಚಣೆ ಇದೆ ಅಂತ ತೋರಿಸ್ತಾನೆ ಸ್ವಸ್ಯ ಅಭಿಪ್ರತ್ಯಭಾಯಾನ್ ಅಭಿನಯತೆ ನನಗೂ ಅಡಚಣೆ ಇದೆ ಅಪ್ಪ ಹೇಳಿಬಿಟ್ಟ ಕಾಡು ಹೋಗು ಅಂತ ನಾನು ಏನು ಮಾಡಲಿ ಹೋಗಬೇಡ ಅಂತ ಹೇಳ್ತಾಳೆ ಕೌಸಲ್ಯ ಇಲ್ಲೇ ಅಮ್ಮ ಅವನು ಫೋನ್ சொல்லிட்டு இருக்கானே ಅಪ್ಪ என்ன பண்ணுறது ಪ್ರತ್ಯವಾಯಾನ್ ನನಗೆ ಅಡಚಣೆ ಇದೆ ಅಂತ ತೋರಿಸ್ತಾನೆ ಹದಿಮೂರು ವರ್ಷ ದೇವಿಗೆ ಸರಿಯನ್ನು ಯಾತಕ್ಕೆ ಬಿಡಿಸಲಿಲ್ಲ ಅಯ್ಯೋ ನಾನು ಪರಪುಷ್ಟನಾಗಿದ್ದೆ ಬೇರೆಯವ್ರ ಮನೆ ತುತ್ತು ಊಟ ಮಾಡ್ತಾ ಇದ್ದೆ ಯಶೋದೆಯ ಮನೆ ತಂಗಳು ತಿಂತಾ ಇದ್ದೆ ಅಮ್ಮ ನಿನಗೆ ಸೆರೆ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಸರ್ವಜ್ಞನಾದವನು ಸ್ವಸ್ಯಾಭಿಪ್ರತ್ಯವಾಯ ಅಭಿನಯ ನೃಣಃ ಪಾಪ ಭೀತಿ ಪಾಪದ ಭಯ ಉಂಟಾಗಲಿ ಅಂತ ನಾಟಕ ಮಾಡ್ತಾನೆ ಕೆಲವು ಕಡೆಯಲ್ಲಿ ಶುದ್ಧೈ ಸ್ವೇಚ್ಛಾವತಾರೈ ಭಜತಿ ಸುಲಭತಾಂ ತಾವತೋತ್ಪತ್ತಿ ಅನೂಕ್ತಿ ಸ್ವೇಚ್ಛಾವತಾರ ಅಂದರು ಅವನಿಷ್ಟದಂತ ಅವನ ಅವತಾರ ಮಾಡ್ತಾನೆ ಅವನಿಗೆ ಯಾವ ಕರ್ಮ ಇಲ್ಲ ಈಗ ಹೋಗುವಂತ ಯಾರು ದೂಡುವವರಿಲ್ಲ ಅವತಾರದ ಪ್ರಯೋಜನವೇನು ಭಜತೆ ಸುಲಭತಾ ಭಕ್ತರಿಗೆ ತಾನು ಸುಲಭ ಅಂತ ತೋರಿಸ್ತಾನೆ ಸುಲಭನೋ ಹರೀಂದ್ರು ದಾಸರು ನೋಡಿ ತನ್ನನ್ನು ಪ್ರೇಮ ಮಾಡಿದವರ ಮನೆ ಬಾಗಿಲಲ್ಲಿ ಬಂದು ನಿಂತು ಬಿಡ್ತಾನೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಇಷ್ಟೇ ಹೇಳ್ತೀವಿ ಅವನ ಜೊತೆಯಲ್ಲಿ ತಾನೂ ಪಾತಾಳಕ್ಕೆ ಹೋದ ಅವನ ಮನೆ ಬಾಗಿಲನ್ನು ಕಾಯ್ತಾ ಇದ್ದಾನೆ ಇದನ್ನು ಹೇಳೋದಿಲ್ಲ ನೀವು ಬಲಿಚಕ್ರವರ್ತಿಯ ಮನೆ ಬಾಗಲು ಕಾಯ್ತಾ ಇದ್ದಾನೆ ಅರ್ಜುನನಿಗೆ ರಥ ನಡೆಸುವ ಬಂಡಿಯ ಬೋವನಾದನು ಗದುಗಿನ ವೀರ ನಾರಾಯಣ ಬಂಡಿ ಬೋವಿ ಕೆಲಸ ಮಾಡಿದ ರಥ ನಡೆಸುವ ಕೆಲಸ ಮಾಡಿದ ಭಜತಿ ಸುಲಭತ ಆದ್ರಿಂದ ತಾವತ ಉತ್ಪತ್ತಿ ಅನೋಕ್ತಿ ಆದ್ರಿಂದ ಇಲ್ಲದೇ ಇದ್ದವನು ಉಂಟಾದ ಇದ್ದವನು ಇಲ್ಲದೆ ಹೋದ ಕೃಷ್ಣನಿಗೆ ಮರಣವಾಯಿತು ರಾಮನಿಗೆ ಹೀಗೆಲ್ಲ ಅಪಶಬ್ದಗಳನ್ನು ನಮ್ಮಲ್ಲಿ ಹೇಳುವುದಿಲ್ಲ ಅವತಾರ ವಿಸರ್ಜನೆಯಾಯಿತು ಆವಿರ್ಭಾವವಾಯಿತು ಇದನ್ನೇ ವಿಷ್ಣು ಶಿಖೆಯಲ್ಲಿ ಅಥರ್ವ ವೇದದಲ್ಲಿ ಹೀಗೆಲ್ಲ ಅಕಾರ ಉಕಾರ ಮಕಾರದಲ್ಲಿ ಹೇಳ್ತಾರೆ ಅಂತ ಏನು ತೋರಿಸ್ಕೊಟ್ಟಿದ್ದಾರೆ ಇದು ಬಹಳ ದೊಡ್ಡ ಪ್ರಮೇಯ ಆದ್ದರಿಂದ ಮತ್ತೆ ನೆನ್ನೆ ಹೇಳಿದ್ದನ್ನೇ ತಿರುಗಿ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ನೆನ್ನೆ ಹೇಳಿದ ಪಾಕದಲ್ಲಿ ಬರಲಿಲ್ಲ ಇವತ್ತು ಇವತ್ತಿನ ಪಾಕ ಬೇರೆಯಾಗಿದೆ ಇಂಥ ಭಗವಂತನ ದಯೆ ಎನ್ನುವುದು ಬಹಳ ದೊಡ್ಡ ಪ್ರಮೇಯ ವೇದಾಂತದಲ್ಲಿ ಹತ್ತು ಅವತಾರಗಳಲ್ಲಿ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಭಾಗವತ ರಾಮಾಯಣ ಮಹಾಭಾರತ ಗೀತೆ ಎಲ್ಲದರಲ್ಲಿ ಎದ್ದು ಕಾಣುವ ಭಗವಂತನ ಪ್ರಧಾನ ಗುಣವೆಂಬುದು ದಯೆ ಎಂಬ ಗುಣ ಆ ದಯೆಯೇ ದೇವಿ ಲಕ್ಷ್ಮೀದೇವಿ ಭೂದೇವಿ ನೀಳಾದೇವಿ ಇದ್ದಂತೆ ಆ ಮೂವರನ್ನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ಆಚಾರ್ಯರು ಈಗ ಮೊದಲನೇ ಹತ್ತು ಪದ್ಯಗಳಿಗೆ ನಾವು ಪ್ರವೇಶ ಮಾಡಬೇಕು ಭಗವಂತನಲ್ಲಿ ಷಡ್ಗುಣಗಳು ಅಂತ ಹೇಳ್ತೇವೆ ಜ್ಞಾನ ಶಕ್ತಿ ಬಲ ವೀರ್ಯ ತೇಜಸ್ಸು ಐಶ್ವರ್ಯ ಇದರಲ್ಲಿ ದಯಾಗುಣ ಬರಲಿಲ್ಲವಲ್ಲ ಭಗವಾನ್ ಅಂದ್ರೆ ಷಡ್ಗುಣ ಸಂಪನ್ನ ವ್ಯಾಕರಣದಲ್ಲಿ ಹೇಳ್ತಾರೆ ಇದನ್ನು ವಾಸುದೇವ ಅನ್ನೋ ಶಬ್ದಕ್ಕೆ ಭಗವಾನ್ ಅನ್ನೋ ಶಬ್ದಕ್ಕೆ ಪಾಣಿನಿ ಅರ್ಥ ಹೇಳುವಾಗ ಆರು ದಿವ್ಯ ಗುಣಗಳುಳ್ಳವನು ಭಗವಂತ ಬುದ್ಧನಿಗೆ ಹೇಳ್ತಾರಲ್ಲ ಭಗವಾನ್ ಬುದ್ಧ ಪೂಜಾರ್ಥೇ ಪೂಜ್ಯರಿಗೆ ನಾವು ಗೌಣವಾಗಿ ಹೇಳ್ತೇವೆ ಭಗವಾನ್ ಪರಾಶರರು ಭಗವಾನ್ ವಾಲ್ಮೀಕಿ ಭಗವತ್ಪಾದರು ಶಂಕರ ಭಗವತ್ಪಾದರು ಆನಂದ ತೀರ್ಥ ಭಗವತ್ಪಾದರು ಭಗವಾನ ಇವ್ರನ್ನ ಭಗವತ್ಪಾದರು ಅಂತ ಹೇಳ್ತೇವೆ ಭಗವಂತನ ಸ್ವರೂಪ ಭಗವಾನ್ ಅಂತ ಹೇಳ್ಬಿಡ್ತೇವಲ್ಲ ಕೆಲವರಿಗೆ ಭಗವಾನ್ ಮಹಾವೀರ ಗೌಣಾರ್ಥದಲ್ಲಿ ಹೇಳ್ತೇವೆ ಪರಿಪೂರ್ಣ ಮನುಷ್ಯರಲ್ಲಿ ಪರಿಪೂರ್ಣತ್ವ ಇಲ್ಲ ಟೇಕ್ ಇಟ್ ಫ್ರಮ್ ಮೀ ನೀವು ನಿಮ್ಮ ನಿಮ್ಮ ಗುರುಗಳು ಅಂತ ಹೊಗಳ್ಕೋಬೋದೇ ಹೊರತು ಮನುಷ್ಯರಾಗಿ ಹುಟ್ಟಿದವರಲ್ಲಿ ಪರಿಪೂರ್ಣತ್ವವೆಂಬುದು ಇಲ್ಲಿ ಈ ಲೋಕದಲ್ಲಿ ಶಕ್ಯವಿಲ್ಲ ಯಾರಿಗೂ ಸರ್ವಜ್ಞತ್ವವಿಲ್ಲ ಸರ್ವಜ್ಞತ್ವ ಸರ್ವಶಬ್ದ ವಾಚ್ಯನಾದ ಭಗವಂತನಂತ ತಿಳಿದ್ರೆ ಸರ್ವಜ್ಞತ್ವ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಭಗವದ್ಗೀತೆಯಲ್ಲಿ ಸರ್ವ ಅನ್ನೋದಕ್ಕೆ ಅರ್ಥ ಹೇಳ್ತಾನೆ ಅರ್ಜುನ ಎಲ್ಲವನ್ನ ವ್ಯಾಪಿಸಿದ್ದೀಯೇ ಅದಕ್ಕೆ ನಿನಗೆ ಸರ್ವ ಎಂಬುದಾಗಿ ಹೆಸರು ಸರ್ವರಾದ ಭಗವಂತನನ್ನು ತಿಳ್ಕೊಂಡವನು ಸರ್ವಜ್ಞ ಹಾಗೆ ಹೇಳ್ಬೋದೇ ಹೊರತು ತ್ರಿಕಾಲಜ್ಞತ್ವ ನಮಗಿಲ್ಲ ಜ್ಞಾನ ಅಂದರೆ ಸರ್ವಜ್ಞತ್ವ ಬಲ ಮಹಾಬಲಾಢ್ಯತ್ವ ಎಷ್ಟೊಂದು ಈ ಬ್ರಹ್ಮಾಂಡದಲ್ಲಿರುವ ಗ್ರಹಮಂಡಲಗಳಿವೆ ಅವೆಲ್ಲವನ್ನೂ ನಡೆಸ್ತಾ ಇದ್ದಾನೆ ಬರೀ ಗುರುತ್ವಾಕರ್ಷಣ ಶಕ್ತಿ ಒಂದಿಟ್ಕೊಳ್ಳಿ ಭೂಮಿ ಸುತ್ತ ಎಂಟು ಒಂಬತ್ತು ಗ್ರಹ ಸುತ್ತ ಇವೆ ಆ ಗ್ರಹಗಳನ್ನು ಎಳೆದಿಟ್ಟುಕೊಂಡು ಅವು ತಮ್ಮ ತಮ್ಮ ಆರ್ಬಿಟಲ್ಲಿ ಸಂಚಾರ ಮಾಡುವ ಹಾಗೆ ಮಾಡಬೇಕಾದ್ರೆ ಒಂದು ಸೂರ್ಯನಿಗೆ ಶಕ್ತಿ ಇರಬೇಕು ಇಂಥದ್ದು ಎಷ್ಟೊಂದು ಗ್ರಹ ಮಂಡಲಗಳು ಎಷ್ಟೊಂದು ಕೋಟಿ ಸೂರ್ಯರು ಅವುಗಳೆಲ್ಲವನ್ನೂ ನಡೆಸ್ತಾ ಇರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬಲ ಎಷ್ಟಿರಬೇಕು ಶಿಯರ್ ಸ್ಟ್ರೆಂತ್ ಅನೂಹ್ಯ ವೀರ್ಯ ಅಂದರೆ ನಿರ್ವಿಕಾರತ್ವ ಎಷ್ಟೊಂದು ವ್ಯಾಪಾರವನ್ನು ಮಾಡಿದರೂ ಆಯಾಸವಾಗದೇ ಇರುವಂತಹ ಮಹಾಗುಣ ತೇಜಸ್ಸು ಭರ್ಗ ಶಬ್ದವಾಚ್ಯ ಗಾಯತ್ರಿಯಲ್ಲಿ ಅಗ್ನಿ ಸ್ವರೂಪನಾಗಿದ್ದಾನೆ ಮಾಸದೇ ಇರುವಂಥ ಜ್ಯೋತಿ ಸ್ವರೂಪ ಐಶ್ವರ್ಯ ಅಂದ್ರೆ ಈಶ್ವರ ಭಾವ ಒಡೆತನ ಅವನ ಜಾಗ ಇನ್ನೊಬ್ರಿಗೆ ಬಿಟ್ಕೊಂಡು ಹಾಗಿಲ್ಲ ಶಕ್ತಿ ಅಪಾರವಾದದ್ದು ಸಂಕಲ್ಪ ಶಕ್ತಿ ಸ್ವರೂಪ ಶಕ್ತಿ ಇದೆಲ್ಲ ಹೇಳಿದರೂ ನಮಗೆ ಭಯವಾಗುತ್ತೆ ದೇವರಲ್ಲಿ ದಯೆ ಅಂತ ಒಂದು ಗುಣ ಇದೆಯೇ ಅಂತ ಕೇಳ್ತೇವೆ ಅದಿಲ್ಲದೆ ಆದರೆ ಇವೆಲ್ಲ ದೋಷ ಆಗುತ್ತಿತ್ತು ಅಂತಾರೆ ಮುಂದೆ ಸ್ವಾಮಿ ವೇದೇಶಗಳು ಈ ಎರಡನೇ ದಶಕದಲ್ಲಿ